ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವನೆ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವನೆ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಕನ್ನಡದ ಕಂದ ತಾಯಿ ಹಾಲಿದ್ದಂತೆ ಸವಿಜೇನು ಬಾಯಿಗೆ ತಾಯ ಪುಗೆಯಂತೆ ಬಲು ಸೊಗಸು ಮೈಗೆ ತಾಯಿ ಹಾಲಿದ್ದಂತೆ ಸವಿಜೇನು ಬಾಯಿಗೆ ತಾಯ ಪುಗೆಯಂತೆ ಬಲು ಸೊಗಸು ಮೈಗೆ ಗುರುವಿನ ನುಡಿಯಂತೆ ಗುರುವಿನ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದುಡಿದು ಇಹ ಪರರ ಏಳ್ಗೆ ತಾಯಿ ನುಡಿಗೆ ದುಡಿದುಡಿದು ಇಹ ಪರದ ಏಳ್ಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವನೇ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ವೀರ ಪಂಪರ ನಚ್ಚು ಕನ್ನಡದ ಸೊಲ್ಲು ಬಸವನ ದೇವನ ಮೆಚ್ಚು ಹರಿಹರನ ಗೆಲ್ಲು ವೀರ ಪಂಪರ ನಚ್ಚು ಕನ್ನಡದ ಸೊಲ್ಲು ಬಸವ ದೇವನ ಮೆಚ್ಚು ಹರಿಹರರ ಗೆಲ್ಲು ನಾರಣಪ್ಪನ ಕೆಚ್ಚು ಬತ್ತಳಿಕೆ ಬಿಲ್ಲು ನಾರಣಪ್ಪನ ಕೆಚ್ಚು ಬತ್ತಳಿಕೆ ಬಿಲ್ಲು ಕನ್ನಡಕ್ಕೆ ಹೋರಾಡು ಕನ್ನಡದ ತಂದ ಕನ್ನಡಕ್ಕೆ ಹೋರಾಡು ಕನ್ನಡದ ತಂದ ಕನ್ನಡವನೆ ಕಾಪಾಡು ನನ್ನ ಆನಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಸಂದ